ಲೆಸನ್ ಸೆವೆನ್ 7 ಕಾವೇರಿ ಹಾಸ್ಟೆಲ್ ಇದೇನಾ ಕಾವೇರಿ ಹಾಸ್ಟೆಲ್ ಇದೇನಾ ಹೌದು ಇದೇ ಕಾವೇರಿ ಹಾಸ್ಟೆಲ್ ಹೌದು ಇದೇ ಕಾವೇರಿ ಹಾಸ್ಟೆಲ್ ನೀವು ಯಾರು ನೀವು ಯಾರು ನಾನು ಕನ್ನಡ ವಿದ್ಯಾರ್ಥಿ ನಾನು ಕನ್ನಡ ವಿದ್ಯಾರ್ಥಿ ನನ್ನ ಹೆಸರು ಯಾದವ್ ನನ್ನ ಹೆಸರು ಯಾದವ್ ನಮಸ್ಕಾರ ಮಿಸ್ಟರ್ ಯಾದವ್ ನಮಸ್ಕಾರ ಮಿಸ್ಟರ್ ಯಾದವ್ ನನ್ನ ಹೆಸರು ಬಾಲಕೃಷ್ಣನ್ ನನ್ನ ಹೆಸರು ಬಾಲಕೃಷ್ಣನ್ ನಾನು ತಮಿಳು ವಿದ್ಯಾರ್ಥಿ ನಮಸ್ಕಾರ ಬಾಲಕೃಷ್ಣನ್ ನಮಸ್ಕಾರ ಬಾಲಕೃಷ್ಣನ್ ನಿಮ್ದು ಯಾವ ರಾಜ್ಯ ನಿಮ್ದು ಯಾವ ರಾಜ್ಯ ನನ್ನದು ಕೇರಳ ನಿಮ್ದು ನಂದು ಕೇರಳ ನಿಮ್ದು ನಂದು ರಾಜಸ್ಥಾನ ನಂದು ರಾಜಸ್ಥಾನ ಇವ್ರು ಯಾರು ಬಾಲಕೃಷ್ಣನ್ ಇವರು ಯಾರು ಬಾಲಕೃಷ್ಣನ್ ಇವರು ನನ್ನ ಸಹಪಾಠಿ ಇವರು ನನ್ನ ಸಹಪಾಠಿ ಇವರ ಹೆಸರು ತಿರುಪತಿ ರಾಜು ಇವರ ಹೆಸರು ತಿರುಪತಿ ರಾಜು ಇವರದು ಆಂಧ್ರನಾ ಇವರದು ಆಂಧ್ರನಾ ಹೌದು ಇವರದು ಆಂಧ್ರ ಹೌದು ಇವರದು ಆಂಧ್ರ ನಿಮ್ ರೂಮ್ ಯಾವುದು ನಿಮ್ ರೂಮ್ ಯಾವ್ದು ಎದುರು ಸಾಲಿನ ಕಡೆಯ ರೂಮು ನನ್ನದು ಎದುರು ಸಾಲಿನ ಕಡೆಯ ರೂಮು ನನ್ನದು ನನ್ನ ರೂಮಿನ ಪಕ್ಕದ ರೂಮು ಇವರದು ನನ್ನ ರೂಮಿನ ಪಕ್ಕದ ರೂಮು ಇವ್ರದು ರೂಮಿನ ಆ ಕಡೆ ಪಕ್ಕದ ರೂಮಾ ರೂಮಿನ ಆ ಕಡೆ ಪಕ್ಕದ ರೂಮಾ ಅಲ್ಲ ಅದು ನಂದಲ್ಲ ಅಲ್ಲ ಅದು ನನ್ನದಲ್ಲ ಈ ಕಡೆ ಪಕ್ಕದ ರೂಮು ನನ್ನದು ಈ ಕಡೆ ಪಕ್ಕದ ರೂಮು ನನ್ನದು ಈ ಹಾಸ್ಟ್ಲಿನ ಜವಾನ ಯಾರು ಈ ಹಾಸ್ಟ್ಲಿನ್ ಜವಾನ ಯಾರು ಈ ಹಾಸ್ಟೆಲಿನ ಜವಾನ ಶ್ರೀನಿವಾಸ ಆ ರೂಮು ಅವನದು ಈ ಹಾಸ್ಟೆಲಿನ ಜವಾನ ಶ್ರೀನಿವಾಸ ಆ ರೂಮು ಅವನದು ನಿಮ್ ರೂಮ್ಮೇಟ್ ಯಾರು ಬಾಲಕೃಷ್ಣನ್ ನಿಮ್ ರೂಮ್ಮೇಟ್ ಯಾರು ಬಾಲಕೃಷ್ಣನ್ ನನ್ನ ರೂಮ್ಮೇಟ್ ಶ್ರೀ ಮೆಹಕರ್ ಸಿಂಗ್ ನನ್ ರೂಮ್ಮೇಟ್ ಶ್ರೀ ಮೆಹಕರ್ ಸಿಂಗ್ ಅವರ್ದು ಹರಿಯಾಣ ನಿಮ್ ರೂಮ್ಮೇಟ್ ಯಾರು मिस्टर ತಿರುಪತಿ ರಾಜು ನಿಮ್ ರೂಮ್ಮೇಟ್ ಯಾರು मिस्टर ತಿರುಪತಿ ರಾಜು ನನ್ ರೂಮ್ಮೇಟ್ ಶ್ರೀ ಗೋಸ್ವಾಮಿ ನನ್ ರೂಮ್ಮೇಟ್ ಶ್ರೀ ಗೋಸ್ವಾಮಿ ಅವರ್ದು ಆಸಂ ಅವರ್ದು ಆಸಂ ಓಹೋ ಕಾವೇರಿ ಹಾಸ್ಟೆಲ್ ಒಂದ್ ರೀತಿ ಪುಟ್ ಭಾರತಾನೇ ಸರಿ ಓಹೋ ಕಾವೇರಿ ಹಾಸ್ಟೆಲ್ ಒಂದ್ ರೀತಿ ಪುಟ್ ಭಾರತಾನೇ ಸರಿ ಹೌದು ಹೌದು ಇದು ಒಂಥರ ಮಿನಿಯೇಚರ್ ಇಂಡಿಯಾ ಹೌದು ಹೌದು ಇದು ಒಂಥರ ಮಿನಿಯೇಚರ್ ಇಂಡಿಯಾ drill repetition drill repeat after me Kaveri hostel ಇದೇನಾ ಕಾವೇರಿ ಹಾಸ್ಟೆಲ್ ಇದೇನಾ ನಿಮ್ ಪುಸ್ತಕ ಇದೇನಾ ನಿಮ್ ಪುಸ್ತಕ ಇದೇನಾ ನಿಮ್ ಕಾದಂಬರಿ ಇದೇನಾ ನಿಮ್ ಕಾದಂಬರಿ ಇದೇನಾ ನಂದು ಕರ್ನಾಟಕ ನಂದು ಕರ್ನಾಟಕ ಇವ್ರದು ಕೇರಳ ಇವರದು ಕೇರಳ ಅವಂದು ಆಂಧ್ರಪ್ರದೇಶ ಅವಂದು ಆಂಧ್ರಪ್ರದೇಶ ಅವಳದು ಮಹಾರಾಷ್ಟ್ರ ಅವಳದು ಮಹಾರಾಷ್ಟ್ರ ನಿಮ್ದು ಯಾವ ಊರು ನಿಮ್ದು ಯಾವ ಊರು ನಿಂದು ಯಾವ ಪುಸ್ತಕ ನಿಂದು ಯಾವ ಪುಸ್ತಕ ಆ ರೂಮು ಅವನದು ಆ ರೂಮು ಅವನದು ಈ ಪುಸ್ತಕ ಅವಳದು ಈ ಪುಸ್ತಕ ಅವಳದು ನಿಮ್ಮೂರು ಯಾವುದು ನಿಮ್ಮೂರ್ ಯಾವುದು ನಿನ್ ರೂಮ್ ಯಾವುದು ನಿನ್ ರೂಮ್ ಯಾವುದು ನಿಮ್ ರೂಮಿನ ಪಕ್ಕದ ರೂಮು ಇವ್ರದು ನಿಮ್ ರೂಮಿನ ಪಕ್ಕದ ರೂಮು ಇವ್ರದು ನಮ್ ಮನೆ ಪಕ್ಕದ ಮನೆ ಅವ್ರದು ನಮ್ ಮನೆ ಪಕ್ಕದ ಮನೆ ಅವರದು ಅಲ್ಲ ಆ ರೂಮು ನಂದಲ್ಲ ಅಲ್ಲ ಆ ರೂಮು ನಂದಲ್ಲ ಅಲ್ಲ ಈ ಪುಸ್ತಕ ಅವಳದಲ್ಲ ಅಲ್ಲ ಈ ಪುಸ್ತಕ ಅವಳದಲ್ಲ ಬಿಲ್ಡಪ್ ಡ್ರಿಲ್ ಮಾಡೆಲ್ ಅವನದು ಮನೆ ಅವನದು ಈ ಮನೆ ಅವನದು ನೌ ಬಿಲ್ಡಪ್ ಅವಳದು ಮನೆ ಅವಳದು ಈ ಮನೆ ಅವಳದು ಇವರದು ಮನೆ ಇವರದು ಈ ಮನೆ ಇವರದು ನನ್ನದು ಮನೆ ನನ್ನದು ಈ ಮನೆ ನನ್ನದು ಮಾಡೆಲ್ ನನ್ನದಲ್ಲ ಹಣ್ಣು ನನ್ನದಲ್ಲ ಈ ಹಣ್ಣು ನನ್ನದಲ್ಲ ನೌ ಬಿಲ್ಡಪ್ ಅದರದಲ್ಲ ಹಣ್ಣು ಅದರದಲ್ಲ ಈ ಹಣ್ಣು ಅದರದಲ್ಲ ಅವನದಲ್ಲ ಹಣ್ಣು ಅವನದಲ್ಲ ಈ ಹಣ್ಣು ಅವನದಲ್ಲ ಅವಳದಲ್ಲ ಹಣ್ಣು ಅವಳದಲ್ಲ ಈ ಹಣ್ಣು ಅವಳದಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಇದು ಅವಳ ಪುಸ್ತಕ ಈ ಪುಸ್ತಕ ಅವಳದು ನೌ ಟ್ರಾನ್ಸ್ಫಾರ್ಮ್ ಇದು ಅವನ ಮನೆ ಈ ಮನೆ ಅವನದು ಅದು ಅವರ ಪುಸ್ತಕ ಆ ಪುಸ್ತಕ ಅವರದು ಅದು ನಿಮ್ಮ ಮಗು ಆ ಮಗು ನಿಮ್ಮದು ಅದು ನಿನ್ನ ಹಣ್ಣು ಆ ಹಣ್ಣು ನಿನ್ನದು ಇದು ನನ್ನ ಪುಸ್ತಕ ಈ ಪುಸ್ತಕ ನಂದು ಇದು ಅದರ ಮನೆ ಈ ಮನೆ ಅದರದು ಮಾಡೆಲ್ ಅದು ಯಾವ ಮರ ಆ ಮರ ಯಾವುದು ನೌ ಟ್ರಾನ್ಸ್ಫಾರ್ಮ್ ಅದು ಯಾವ ಪುಸ್ತಕ ಆ ಪುಸ್ತಕ ಯಾವುದು ಅದು ಯಾವ ಕಾಲೇಜು ಆ ಕಾಲೇಜು ಯಾವುದು ಅದು ಯಾವ ನಾಯಿ ಆ ನಾಯಿ ಯಾವುದು ಇದು ಯಾವ ಹಣ್ಣು ಈ ಹಣ್ಣು ಯಾವುದು ಮಾಡೆಲ್ ಈ ಹಣ್ಣು ನನ್ನದು ಈ ಹಣ್ಣು ನನ್ನದ ನೌ ಟ್ರಾನ್ಸ್ಫಾರ್ಮ್ ಈ ಮನೆ ನನ್ನದು ಈ ಮನೆ ನನ್ನದ ಆ ಪುಸ್ತಕ ಅವಳದು ಆ ಪುಸ್ತಕ ಅವಳದ ಆ ನಾಯಿ ನಿಮ್ಮದು ಆ ನಾಯಿ ನಿಮ್ಮದ ಮಾಡೆಲ್ ಈ ಮನೆ ಅವನದು ಈ ಮನೆ ಅವನದಲ್ಲ ನೌ ಟ್ರಾನ್ಸ್ಫಾರ್ಮ್ ಆ ಪುಸ್ತಕ ನಿಮ್ಮದು ಆ ಪುಸ್ತಕ ನಿಮ್ಮದಲ್ಲ ಈ ಮನೆ ಅವಳದು ಈ ಮನೆ ಅವಳದಲ್ಲ ಆ ಮರ ನನ್ನದು ಆ ಮರ ನನ್ನದಲ್ಲ